ಹಾಸನ ಹಾಕಿ ಕುಲ್ಲರಿಸಿದವರು ನಾಸಿಕಾರ ದಿಟ್ಟಿ ನಿಲ್ಲಡಸಿದವರು ಬೀಸುವ ವಾಯುವ ತುಂಬಿಸಿದವರು ಇಂತ ಸುಸು ಮುತ್ತಿನ ಮೇಲೆ ಮಳಗಡಸಿದವರು ಜೋ ಜೋ ಇಂತ ಸುಸು ಮುತ್ತಿನ ಮೇಲೆ ಮೊಳಗಡಸಿದವರು ಜೋ ಜೋ ಆರು ಚಕ್ರದ ಮೇಲೆ ಆರಡಸಿದವರು ಬೇರಿ ಜಾಂಗುಟಿ ತಾಳ ಬೋರಡಸಿದವರು ಬೀರುವ ತ್ರಿದಾಳ ಸಾಧನ ತೋರಿದರು ಇಂಥ ಮೂರು ಕೋಟಿ ಪ್ರಭ ಬೆಳಕ ತೋರಿದರು ಜೋ ಜೋ ಇಂಥ ಮೂರು ಕೋಟಿ ಪ್ರಭ ಬೆಳಕ ತೋರಿದರು ಜೋ ಜೋ ಶಾಸ್ತ್ರದ ಮನೆಯ ಪೋಗಿಸಿದವರು ಜೀವ ಬ್ರಹ್ಮಾನಂದ ಸುಕೌಣಸಿದವರು ಕೇವಲ ಸುಸುಮ ಮಾರ್ಗ ತಿಳಿಸಿದರು ನಮ್ಮ ದೇವ ಚಿದಾನಂದ ತಾನೇ ಅನಸಿದರು ಜೋ ಜೋ ದೇಯವಿದ್ದು ದೇಯವಿಲ್ಲದಂಗಿರಬೇಕು ದೇಯದ ತಿಳದಿರಬೇಕು ಮನಸ್ಸಿನ ಇಂದ್ರಿಗಳ ದೂರಿರಬೇಕು ಹಿಂಗ ದಿನ ದಿನ ಕಾನು ಭಾವ ತಿಳದಿರಬೇಕು ಜೋ ಜೋ ಹಿಂಗ ದಿನ ದಿನ ಕಾನು ಭಾವ ತಿಳದಿರಬೇಕು ಜೋ ಜೋ ಮಾತು ಇದ್ದು ಮಾತು ಇಲ್ಲದಂಗಿರಬೇಕು ಮಾತಿನ ಮಜಕೂರ ತಿಳದಿರಬೇಕು ಪಾತಕರ ಗೆಳತಾನ ದೂರಿರಬೇಕು ಇಂಥ ನೀತಿ ಮಾರ್ಗಕ್ಕೆ ನೀಟಾಗಿರಬೇಕು ಜೋ ಜೋ ಇಂಥ ನೀತಿ ಮಾರ್ಗಕ್ಕೆ ನೀಟಾಗಿರಬೇಕು ಜೋ ಜೋ ಕಣ್ಣು ಇದ್ದು ಕಣ್ಣು ಇಲ್ಲದಂಗಿರಬೇಕು ಕಣ್ಣಿನ ಕಳಗಳ ತಿಳದಿರಬೇಕು ಹುಣ್ಣಿಮೆ ಚಂದ್ರನಾಗೆ ಹುದಗಿರಬೇಕು ನಮ್ಮ ದೇವ ಚಿದಾನಂದನಾಗೆ ಇರಬೇಕು ಜೋ ಜೋ ನಮ್ಮ ದೇವ ಚಿದಾನಂದನಾಗೆ ಇರಬೇಕು ಜೋ ಜೋ